ಕಲಿತ ಹುಡುಗಿ ಕೊಡುವೆ ಹಂಗ ಕುಣಿತ ಬರುತ್ತಿತ್ತ ಅದನ್ನ ಕಂಡ ನಮ್ಮ ಹಳ್ಳಿ ಮಂದಿ ದಿಕ್ಕು ತಪ್ಪಿ ಹೋಯ್ತ ಪುಟ್ಟ ಸೀರೆಯ ಕೆಳಗಿನ ದಡಿಯು ಕಸ ಹೊಡೆಯುತ್ತಿತ್ತ ಮುನಿಸಿಪಾಲ್ಟಿ ಆಳೆಗಿಂತ ಅದು ಚಕ್ಕ ಮಾಡುತ್ತಿತ್ತ ಜುಳುಪಿ ಬಿಟ್ಟು ಬಬ್ಬಿರಿಬ್ಬನ್ ಜುಳುಪಿ ಬಿಟ್ಟು ಬಾಬಿರಿಬ್ಬನ್ ಬಿಗಿರು ಕಟ್ಟಿತ್ತ ಜಳುಕಿ ಜಳುಕಿ ಬಳುಕಿ ಬಳುಕಿ ನಡೆವಾಗ ಬಾಬಿರಿಬ್ಬನ್ ಹಾರು ತಲೆ ಇತ್ತ ಕಲಿತ ಹುಡುಗಿ ಕುದುರಿ ಹಾಂಗ ಕುಣಿತ ಬರುತ್ತಿತ್ತ ಅದನ್ನ ಕಂಡ ನಮ್ಮ ಹಳ್ಳಿ ಮಂದಿ ತಪ್ಪಿ ಹೋಯ್ತ ಬಣ್ಣದ ಮುಖಕ್ಕೆ ಬಲಿದ ಪೌಡ ಹಾರಿ ಹಾರಿ ಬರುತ್ತಿತ್ತ ಬಣ್ಣದ ಮುಖಕ್ಕೆ ಬಲಿದ ಪೌಡ ಹಾರಿ ಹಾರಿ ಬರುತ್ತಿತ್ತ ಹಣೆಗೆ ಹತ್ತಿದ ಕುಂಕುಮ ಕಣ್ಣಗೆ ಹಣಿಕಿ ಹಾಕುತ್ತಿತ್ತ ಬೇಳೆ ಕಾಣದ ಬಂಗೈಯಂತೂ ಬಳೆ ಕಾಣದ ಬಲಗೈಯಂತೂ ಬಣ ಬಣ ಅಂತಿತ್ತ ಬಳೆ ಕಾಣದ ಬಲಗೈ ಅಂತೂ ಬಣ ಬಣ ಅಂತಿತ್ತ ಎಡಗೈನಾಗೆ ವಿಶ್ವಾಸ ಒಂದು ಬಿಗಿದು ಕುಂತಿತ್ತ ಎಡಗೈನಾಗೆ ವಿಶ್ವಾಸ ಒಂದು ಬಿಗಿದು ಕುಂತಿತ್ತ ಚಟ್ಟರ ಹುಡುಗ ಲಕ್ಕಿ ತೂಗಾಕೆ ತಕ್ಕಡಿ ಹಿಡಿದಿದ್ದ ಗಿರಾಕಿ ಕೂಡ ಮಾತನಾಡುವಾಗ ಹುಡುಗಿ ಮುಂದೆ ಬಂತ ಯಾಲಕ್ಕಿ ತೂಕ ಹಾಕುವ ಕೈ ಹಾಗೆ ಹಾಕುತ್ತಿದ್ದ ಹುಡುಗಿ ಗುಂಗಿಲಿ ಯಾಲಕ್ಕಿ ಡಬ್ಬ ಖಾಲಿ ಆಗಿ ಹೋಯ್ತ ಹುಡುಗಿ ಗುಂಗಿಲಿ ಯಾಲಕ್ಕಿ ಡಬ್ಬ ಖಾಲಿಯಾಗಿ ಹೋಯ್ತ ಪೂಜಾರ ಹುಡುಗ ಹನುಮ ದೇವರ ಪೂಜೆಗೆ ನಡೆದಿದ್ದ ಪೂಜೆಗೆ ವ್ಯಾಳೆ ಮೀರಿ ಹೋಯ್ತಂತ ಸೋತಿದ್ದ ದಾರಿಗೆ ಬೆಕ್ಕು ಅಡ್ಡ ಬಂದಾಂಗ ಹುಡುಗಿ ಅಡ್ಡ ಬಂತ ಹುಡುಗಿ ನೋಡಿದ ಪೂಜಾರ ಹುಡುಗ ಜೊಲ್ಲು ಸೊತ್ತ ನಿಂತ ನಾವೆಂದಾರ ಹುಡುಗನಂದೆ ಮುದುಕೊಂಡು ಕುಂತಿದ್ದ ಹುಡುಗನ ಕೈ ಮುದುಕನ ಮೀಸೆ ಕಟ ಮಾಡುತ್ತಿದ್ದ ಹುಡುಗಿ ನೋಡಿದ ಹುಡುಗ ಮುಂದಿನ ಮುದುಕನ್ನೇ ಮರೆತ ಲೇ ಅಂತ ಮುದುಕ ಬದಲುವಾಗ ಮೂಗು ಜಗಿದು ಬಿಟ್ಟ ಅಂತ ಹುಡುಗಿ ಗೌಡರ ಬರ್ರ ಅಂತ ಹುಡುಗಿ ಗೌಡರ ಮನಿ ಒಳಗೆ ಹೋಗ್ತ ಮನಿ ಒಳಗೆ ಹೋಗ್ತ ಹುಡುಗಿ ನೋಡಿದ ಗೌಡರ ಮೀಸೆ ಪಕ್ಕ ಪಕ್ಕ ಕುಣಿತ ಹುಡುಗಿ ನೋಡಿದ ಗೌಡರ ಮೀಸೆ ಪಕ್ಕ ಪಕ್ಕ ಕುಣಿತ ಗೌಡರ ರೀತಿ ಕಂದ ಗೌಡತಿ ಜಗಳಕ್ಕೆ ನಿಂತ ಕೂಡಿದ ಮುಂದಿಗೆ ಕೂಡಿದ ಮುಂದಿಗೆ ಒಂದು ಮನೆಯುತ ಹುಡುಗಿ ಹೇಳುತ್ತಿತ್ತ ಬಹಳ ಮಕ್ಕಳನ್ನು ಪಡಿ ಬ್ಯಾಡಿ ಅಂತ ಬಾಳನ ಬೀಗೀತ ಕುಟುಂಬ ಯೋಜನೆ ಪ್ರಚಾರದ ಹುಡುಗಿ ಅನ್ನೋದು ಕೇಳಿ ಬಂತ ಕೂಡಿದ ಮಂದಿ ಹೇಳದೆ ಕೇಳದೆ ಕಿತ್ತು ಓಡಿ ಬಂದ ಕಿತ್ತು ಓಡಿ ಬಂತ ಕಲಿತ ಹುಡುಗಿ ಕುದುರಿ ಹಂಗ ತುನಿತ್ತ ಬರುತ್ತಿತ್ತ ಅದನ್ನ ಕಂಡ ನಮ್ಮ ಹಳ್ಳಿಯ ಹಳ್ಳಿ ಮಂದಿ ದಿಕ್ಕು ತಪ್ಪಿ ಹೋತ ದಿಕ್ಕು ತಪ್ಪಿ ಹೋತ